ದೂರತರಂತ ದೂರತರ ಎಲ್ಲರಿಗೂ ಅತ್ಯಂತ ದೂರದಲ್ಲಿದ್ದವನೇ ಅಂತರ ಅತಿ ಹತ್ತರದಲ್ಲಿದ್ದವನೇ ಅಥವಾ ಅಂತರ ಭೇದ ದೂರತರಾಂತರ ಗುಣಕ್ರಿಯ ಅವಯವ ರೂಪಾದಿಗಳಲ್ಲಿ ಭೇದ ದೂರನೇ ದಾರಿತ ಪಾರಗ ಪಾರ ದಾರಿತ ಪರಸ್ಮಾತ್ ಅಂದರೆ ಕರ್ಮಕ್ಕಿಂತಲೂ ಶ್ರೇಷ್ಠವಾದದ್ದು ಯಾವುದು ಜ್ಞಾನ ಆ ಜ್ಞಾನದ ದ್ವಾರ ದಾರಿತ ನಾಶ ಮಾಡಲ್ಪಟ್ಟ ಏನು ಸಂಸಾರವೆಂಬ ಸಮುದ್ರದ ಆ ಸಮುದ್ರದ ಪಾರಗರಾದ ಯಾವ ಮುಕ್ತರಿದ್ದಾರೆ ಅವರಿಗೂ ಪಾರ ಆಶ್ರಯನಾದ ಪರಸ್ಮಾತ್ ಕರ್ಮಾಪೇಕ್ಷೆಯ ಉತ್ತಮವಾದ ಜ್ಞಾನದಿಂದ ದಾರಿತ ವಿನಷ್ಟವಾದ ಸಂಸಾರ ಅಂತ ಇಟ್ಕೊಂಡ್ಬಿಡ್ಬೇಕು ವಿನಷ್ಟವಾದ ಸಂಸಾರವೆಂಬ ಸಾಗರದ ಪಾರಗ ದಂಡೆ ಮುಟ್ಟಿದ ಮುಕ್ತರಿಗೆ ಪಾರ ಆಶ್ರಯನಾದವನೇ ದಾಮೋದರನೇ ನಿನಗೆ ಒಂದೇ ನಮಸ್ಕಾರ ದಾರಿತ ಪಾರಗ ಪರ ಶತ್ರುಗಳು ಪಾರ ಅಂದ್ರೆ ಶತ್ರು ಪಕ್ಷದಲ್ಲಿದ್ದಂಥವರು ದುರ್ಯೋಧನಾದಿಗಳು ಪರ ದೇವಶತ್ರುಗಳು ಪಾರ ದೇವಶತ್ರುಗಳ ಪಕ್ಷ ಪಾರಗ ಶತ್ರು ಪಕ್ಷದಲ್ಲಿದ್ದ ದುರ್ಯೋಧನಾದಿಗಳು ಅವರನ್ನು ಪ ರಕ್ಷಣೆ ಮಾಡಲಿಕ್ಕೆ ಹೋದ ಭೀಷ್ಮ ದ್ರೋಣಾದಿಗಳು ಅವರ ಅರ ದೋಷಗಳನ್ನು ದಾರಿತ ನಾಶ ಮಾಡಿದವು ಭೀಷ್ಮ ದ್ರೋಣಾದಿಗಳು ಶತ್ರು ಪಕ್ಷದೊಳಗಿದ್ರು ಭಕ್ತರಾದದ್ದರಿಂದ ಅವರ ದೋಷಗಳನ್ನು ನಾಶ ಮಾಡಿದವು ದಾಮೋದರನೇ ದಾಮ ಜಗತ್ ಉದರೇ ಎಸ್ಸೆ ದಾಮಾನಿ ಲೋಕನಾಮಾನಿ ಲೋಕಗಳಿಗೆಲ್ಲ ದಾಮ ಅಂತ ಕರೀತಾರೆ ಆದ್ದರಿಂದ ದಾಮ ಅಂದ್ರೆ ಇಡೀ ಜಗತ್ತೇ ಉದರದಲ್ಲಿದ್ದವನೇ ಒಂದು ಅಥವಾ ದ ದಾನಶೀಲರಾದ ಸಜ್ಜನರು ಅವರಿಗೆ ಆಮೋದ ಸುಖವನ್ನು ರ ಕೊಡುವವನು ರಾತಿ ಅಂದ್ರೆ ದಾತಿ ದ ಆಮೋದ ರ ಅಥವಾ ದಮ ಇಂದ್ರಿಯ ನಿಗ್ರಹ ದಾಮ ಇಂದ್ರಿಯ ನಿಗ್ರಹ ಉಳ್ಳವರು ಅಥವಾ ದಮ ಅಂದ್ರೆ ವಿಷ್ಣು ಅವನ ಭಕ್ತರು ದಾಮರು ಅವರು ಕೊಟ್ಟ ಉದ ಬರಿ ನೀರಿನಿಂದಲೂ ರ ಸಂತೋಷ ಕೊಡುವನು ಪತ್ರಂ ಪುಷ್ಪಂ ಫಲಂ ತೋಯಿ ಅಥವಾ ದಾಮ ದಮ ಅಂದ್ರೆ ಪ್ರಲಯ ಕಾಲ ದಾಮ ಅಂದ್ರೆ ಪ್ರಲಯ ಕಾಲದ ಉದ ನೀರು ಅಲ್ಲಿರ ಸಂತೋಷ ಕೊಡಬಹುದು